ಇದಾನೀಂ ಸಭಾಂ ಉದ್ದೇಶ್ಯ ವದತಿ ಪ್ರೊಫೆಸರ್ ಕೆ ಆರ್ ವೇಣುಗೋಪಾಲ ಮಹೋದಯ ಬೆಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ಮಹೋದಯ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ ಪೂಜ್ಯ ಶ್ರೀ ಶ್ರೀ ಶ್ರೀ ಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಪ್ರಸಿದ್ಧವಾದ ಕ್ರಿಕೆಟರ್ ಜೌಗಲ್ ಶ್ರೀನಾಥ್ ಉದ್ಘಾಟನೆ ಮಾಡಿದ್ದಾ ಇದ್ದಾರೆ ಇದನ್ನು ಪ್ರೊಫೆಸರ್ ಹಂಪ ನಾಗರಾಜೇ ಇದ್ದಾರೆ ದತ್ತಾತ್ರೇಯ ಇದ್ದಾರೆ ಸಭಿಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸೊ ನನಗೆ ಸಂಸ್ಕೃತ ಭಾರತಿ ಭಾಳ ವರ್ಷದಿಂದ ಗೊತ್ತಿದೆ ಮೂವತ್ತು ಮೂವತ್ತೈದು ವರ್ಷದಿಂದ ಗೊತ್ತಿದೆ ಆದರೆ ಸಂಸ್ಕೃತ ಓದಿಲ್ಲ ನಾನು ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಇತ್ತು ಆದರೆ ಇದು ಏನು ಬರೆದಿರೋ ಇದೆಲ್ಲ ಲಿಪಿ ಅರ್ಥವಾಗುತ್ತೆ ನೀವು ಹೇಳ್ತಾ ಇದ್ರೆ ಅರ್ಥವಾಗುತ್ತೆ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದಾಗ ನನಗೆ ಸಂಸ್ಕೃತಕ್ಕೂ ಹಿಂದಿ ಭಾಷೆಗೆ ಭಾಳ ಹತ್ತಿರ ಸಂಬಂಧ ಇದೆ ಆಮೇಲೆ ಸಂಸ್ಕೃತಿ ಭಾರತಿ ನನ್ನ ಕರೆದಾಗ ನಾನು ಇಲ್ಲ ಅನ್ನೋಕ್ಕಾಗಲ್ಲ ಬರಲೇಬೇಕು ಸ್ವಲ್ಪ ತಡವೆ ಆಯಿತು ಬಿಕಾಸ್ ನಾನು ಇಂದಿರಾನಗರಿಂದ ಬರಬೇಕಾಗಿತ್ತು ಇಂದ್ರನಗರಿಂದ ನಾನು ಫ್ಲೈಓವರ್ಗೆ ಬಂದಾಗ ಫ್ಲೈಓವರ್ ಕ್ಲೋಸ್ ಆಗೋಗಿದೆ ರೋಡ್ ರೋಡ್ ಆಗ್ತಾ ಇದ್ದಾರೆ ಅದು ಕ್ಲೋಸ್ ಆಗಿದೆ ಅದಕ್ಕೆ ಅರ್ಧ ಗಂಟೆ ತಡೆ ಆಯಿತು ಕ್ಷಮೆ ಕೇಳ್ತಾ ಇದ್ದೀನಿ ತಮ್ಮಲ್ಲಿ ಈ ಉದ್ಘಾಟನೆ ಕಾರ್ಯಕ್ರಮ ಜಾವಗಲ್ ಶ್ರೀನಾಥ್ ಅವರು ಮಾಡಿದಕ್ಕೆ ನಮ್ಗೆ ಭಾಳ ಭಾಳ ಸಂತೋಷ ಅವ್ರಿಗೂ ನಮಗೂ ಒಂದು ಇದನ್ನಲ್ಲಿ ಸಂಬಂಧ ಇದೆ ಅವರು ಇಂಜಿನಿಯರ್ ನಾನು ಇಂಜಿನಿಯರೆ ಅವ್ರು ಕ್ರಿಕೆಟ್ ನ್ಯಾಷನಲ್ ಆಡಿದ್ರು ನಾನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಐದು ವರ್ಷ ಕ್ರಿಕೆಟ್ ಆಡಿದೆ ಬಟ್ ನಾನು ಸ್ಟೇಟ್ ಜೂನಿಯರ್ಸ್ ಆಡಿದೆ ಇದಕ್ಕೆ ಕ್ರಿಕೆಟ್ ಆಗ ಪೆಂಟ್ಯಾಂಗ್ಲರ್ ಅಂತಿತ್ತು ಸೆಲೆಕ್ಷನ್ಗೆ ಈಗಿದೆ ಇಲ್ಲ ಗೊತ್ತಿಲ್ಲ ಮರ್ತೋಗಿದ್ದೀನಿ ಇದೆ ಸೊ ಸ್ಟೇಟ್ ಜೂನಿಯರ್ಸ್ ಪೆಂಟ್ಯಾಂಗ್ಲರ್ ಆಡಿದ್ದೆ ನಾನು ಕ್ರಿಕೆಟು ಲೆಫ್ಟ್ ಆರ್ಮ್ ಸ್ಪಿನ್ನರ್ ನಾನು ರಘುರಾಮ್ ಭಟ್ ಪ್ರಕಾಶ್ ರಾಥೋಡ್ ಬ್ಯಾಂಗ್ಳೂರು ಯುನೈಟೆಡ್ ಕ್ರಿಕೆಟ್ ಕ್ಲಬ್ಗೆ ಮೂರು ಜನ ಆಡ್ತಾಯಿದ್ರಿ ಅವರಿಬ್ಬರು ನ್ಯಾಷನಲ್ಗೆ ಆಡಿದ್ರು ನಾನು ಆಡೋಕ್ಕಾಗಲಿಲ್ಲ ಮೂವರು ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಸೊ ಆ ಸಂಬಂಧ ಇದೆ ಅವ್ರ ಪಕ್ಕದಲ್ಲಿ ಕುಳಿತಾಗ ನನಗೆ ಸಂತೋಷ I am sitting beside national hero ಅಂತ ಎರಡನೇದಾಗಿ ಸಂಸ್ಕೃತ ಅಂತ ಹೇಳ್ತಾ ಇದ್ವಿ ಸಂಸ್ಕೃತ ಒಂದು ಭಾಳ ಪ್ರಾಚೀನವಾದ ಭಾಷೆ ಅದು ಎಲ್ಲರಿಗೂ ಗೊತ್ತೇ ಇದೆ ಆದರೆ ನಾವೆಲ್ಲ ಅದ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀವಿ ಎಷ್ಟು ಪೇಟ್ರಿಯಾಟಿಸಮ್ ಇದೆ ಅಂತ ಒಂದು ಇದು ನೋಡಿದಾಗ ಒಂದು ನೋಟ ನೋಡಿದಾಗ ನಮಗೆಲ್ಲ ಗೊತ್ತಾಗಿದೆ that the we were we are nowhere near European countries ನೀವು ಯುರೋಪ್ಗೆ ಹೋದಾಗ ಉದಾಹರಣೆಗೆ ಒಂದು ಫ್ರಾನ್ಸ್ಗೆ ಹೋದಾಗ ಫ್ರೆಂಚ್ ಮಾತಾಡಿದ್ರೇ ಅಲ್ಲಿ ಇರೋಕ್ಕಾಗುತ್ತೆ ಜರ್ಮನಿಗೆ ಹೋದಾಗ ಜರ್ಮನೇ ಮಾತಾಡಬೇಕು ಅವ್ರ ಪುಸ್ತಕಗಳೆಲ್ಲ ಜರ್ಮನ್ನಲ್ಲೇ ಇದೆ ಫ್ರೆಂಚ್ ಫ್ರಾನ್ಸ್ಗೆ ಹೋದಾಗ ಅವ್ರ ಪುಸ್ತಕ ಈವನ್ ಟೆಕ್ನಿಕಲ್ ಬುಕ್ಸ್ ಪುಸ್ತಕಗಳಿದೆಯಲ್ಲ ಅದು ಜರ್ಮನ್ನಲ್ಲೇ ಫ್ರೆಂಚ್ನಲ್ಲೇ ಇದೆ ಚೈನಾಗೆ ಹೋದಾಗ ಎಲ್ಲ ಪುಸ್ತಕಗಳು ಈವನ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಸನ್ನು ಚೈನೀಸ್ನಲ್ಲಿ ಟ್ರಾನ್ಸ್ಲೇಟ್ ಆಗಿರುತ್ತೆ ಆದರೆ ನಮ್ಮ ದೇಶದಲ್ಲಿ ನಮಗೆ ಹೇಳೋಕ್ಕೆ ಸಂಕೋಚ ಓ ನನಗೆ ಯಾವ ಭಾಷೆ ನೀವು ಕಲ್ತಿದ್ದೀರಾ ಅಂದರೆ ನಮ್ಮ ಓಕೆ ಇಪ್ಪತ್ತೆಂಟು ಭಾಷೆಗಳಿದೆ ಇಪ್ಪತ್ತೆಂಟು ಭಾಷೆದಲ್ಲಿ ಯಾವ ಭಾಷೆ ಕಲ್ತಿದ್ದೀರ ಅಂದರೆ ಯಾವ ಭಾಷೆನೂ ಸರಿಯಾಗಿ ಕಲ್ತಿಲ್ಲ ಅಂತ ನಿಮ್ಮ ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದು ಅಂದರೆ ಎವ್ರಿಬಡಿ ಈಗ ನಾರ್ತ್ ಈಸ್ಟ್ ಹೋದಾಗ ನ್ಯಾಷನಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಹೇಳ್ತಾರೆ ಇನ್ಯಾರು ಕಾಶ್ಮೀರ್ ಇದು ಹೋದಾಗ ನಮ್ಮ ನ್ಯಾಷನಲ್ ಭಾಷೆ ಕಾಶ್ಮೀರಿ ಅಂತ ಹೇಳ್ಬಿಡ್ತಾರೆ ಲಿಪಿ ಇದೋ ಇಲ್ಲೋ ಭಾಷೆ ಅಂತೂ ಭಾಳ ಇದೆ ನಮ್ಮ ದೇಶದಲ್ಲಿ ಸಾವಿರಾರು ಭಾಷೆಗಳು ಸಾವಿರಾರು ಲಿಪಿಗಳು ಆದರೆ ಭಾಳ ಪ್ರಮುಖ ಸ್ಥಾನ ಇರೋದು ಸಂಸ್ಕೃತಕ್ಕೆ ಯಾಕೆ ಸಂಸ್ಕೃತ ಭಾಳ ಪ್ರಾಮುಖ್ಯತೆ ಇದೆ ಅಂತ ಹೇಳಿದಾಗ ಈ ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಈಗ ನಾವು ಏನು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅದಕ್ಕೆ ಭಾಳ ಉತ್ತಮವಾದ ಭಾಷೆ ಸಂಸ್ಕೃತ ಅಂತ ಬೇರೆ ದೇಶದವರು ಹೇಳ್ತಾ ಇದ್ದಾರೆ ನಮ್ಮ ದೇಶದವರು ಇನ್ನೂ ಅದನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಾವು ಅಮೇರಿಕಾಗೆಲ್ಲ ಹೋದಾಗ ಅವ್ರು ಹೇಳ್ತಾರೆ this is the best most suitable language for computer